हरि ओम श्रीगुरुभ्यो नमः परमगुरुभ्यो नम श्रीमदानन्दतीर्थभगवत्पादाचार्यगुरुभ्यो नमः श्रीवेदव्यासाय नमः भारती सरस्वतिरिवायु ब्रह्मलक्ष्मी मूलनारायणवासुदेवः व्यासा भवाय भवनाशाय श्रीषाय गुणनाशये हृज्ञाय शुद्धविद्याय मध्वाय च नमो मध्वाय च नमो नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः विजयार्याय ते सद्गुरु सुधींद्र तीर्थ स्वामी महाराज गुरुपादा पावना पावना गुरुपादा पावना गुरुपादा पावना पावना गुरुपद रजदली पुण्यदस्ता ಸಹಜದಲ್ಲಿ ಪುಣ್ಯದ ಸ್ಥಾನ ಗುರುಪಾದ ಪಾವನ ಪಾವನ ಗುರುಪಾದ ಪಾವನ ಗುರುಪದ ಕಾಶಿ ಅದು ಭವನಾಶಿ ಗುರುಪದ ಕಾಶಿ ಗುರುಪದ ರಜದಲ್ಲಿ ಪುಣ್ಯದ ರಾಶಿ ಗುರುಪದ ರಜದಲ್ಲಿ కాశీ గురుపాద పావన పావన గురువే శక్తను గురువే ముక్తను గురువే శక్తను గురువే ముక్తను గురువిన గురుతవ అరితవ భక్తను గురువిన గురుతవ ನು ಸರ್ವರೊಳಿಘನ ಗುರುಪಾದ ಪಾವನ ಪಾವನ ಗುರುಪಾದ ಪಾವನ ಪಾವನ ಪಾವನ ಸದ್ಗುರು ಮಹಾರಾಜ ಕೀ ದೇವೇರು ಪುನವಲ್ಪಯ தெரியுன்னையா தேவரி புனவல்பயா தெரியோன்லே பெண் பெண்புன படவாடு பிரம்மஜானி பெண்புன படவாட புன பின் புன வனசு தினசுலட ಉಷ್ಣಲೆಡ ಪನ್ಪುನದಾದಾಯಿ ತನ್ಪು ಉಷ್ಣಲೆಡ ಮಣಿಪಂದಿ ಪುನಃಶಕ್ತಿ ಒಲ್ತವು ಯಾತೂರ ಮಣಿಪಂದಿ ಪುನಃಶಕ್ತಿ ಒಲ್ತವು ಯಾತೂರ ದೇವರು ಪೂವಲ್ಪಯ ತೆರಿಯುಣೆಯ ದೇವರಿ ಪೂವಲ್ಪಯ ಒಲ್ಪಯ ಒಲ್ பணியரை பராந்து பணாந்தே தெரியாந்து பணியரை பராந்து பணாந்தே தெரியாந்து தெரியாந்தே ஒரு ஆந்து ஒரு ஜாண்ட வர்த்தையா ஒரு ஜாண்ட வர்த்தா பாலேத தெளிக்கே భక్తి భజనేడు భగవంతాను తూలేయా భక్తి భజనేడు భగవంతాను తూలేయా దేవరు పునవల్పయ తెరియోడేయా దేవరు పునవల్పయ దేవరు లక్ష్మీరమణ గోవిందా గోవింద నరమాన్ని పవిత్రవాదిత్తన జన్ముడు ಬುಡದಿ ಬಾಲ್ಲು ಇಲ್ಲು ಬದುಕು ಈ ಸುಖೋಟ್ಲ ಶ್ರೇಷ್ಠವಾದಿತ್ತನ ಸುಖ ಅನ್ನಗ ದೇವರನ ಅನುಗ್ರಹಗಳು ಬರಪುಳಂಚಿತ್ತನ ಸುಖ ಶಾಂತಿ ಅಂಚಿತ್ತನ ಸುಖ ಶಾಂತಿ ಕೊರ್ಪುಲಂಚಿತ್ತನ ದೇವರು ಅಲ್ಪ ಉಪ್ಪುವೆ ಆಯ ಒಲ್ಪ ಉಪ್ಪುವೆ ಎಂದು ಕೇನು ಎಡ್ಲ ಆಯ ಒಲ್ಪ ಇಜ್ಜಿ ಎಂದು ಕೇನು ಎಡ್ಡೆ ಆಯ ದಾಂತಯಪ್ಪನ ಜಾಗ ಉಂಡ ನಮ್ಮ ಭಗವದ್ಗೀತೆ ಪನ್ಪುಡು ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ यत्तपस्यसि कौन्तेय தத்குருஷ்வ ಆ ದೇವರನ್ನು ತೆರೆಯೋನ್ರಿ ನಮ್ಮ ಆಯನ ಪೂಜೆ ಮಲ್ಪಡುವ ಆಯನ ಚಿಂತನ ಮಂಥನ ಮಲ್ಪಡುವ ಅಪಗ ದೇವರ ಒಲ್ಪ ಉಪ್ಪು ಎನ್ಪ ನಂಗೆ ತೆರೆಯು ಆ ಪೂಜೆ ಪುರಸ್ಕಾರನ ಗಂಟೆ ಜಾಗಟಲ್ಲಿ ಮಾತ್ರ ಬೊಟ್ಟದ ಮಲ್ಪನ ಪೂಜೆ ಅಂತ ಅರ್ಥಾತ್ ಎತ್ಕರೋಷಿ ಇವಾ ಕೆಲಸನ ಮಲ್ಪುವನ ಬೆನ್ಪುವನ ಯದಶ್ನಾಸಿ ವಾ ಒಣಸು ತಿನಸದ ತಿನ್ಪನ ಯಜ್ಜುಹೋಷಿ ಯಜ್ಞಯಾಗಾದಿ ಅಗ್ನಿದೇವತಾರಾಧನೆ ಮಲ್ಪೋನ ದದಾಸಿಯತ್ ಬಡ ಜನಕಲೆಗೆ ದುಃಖಿ ಜನಕಲೆಗೆ ಸೇವೆ ಮಲ್ಪೋನ ಯತ್ತಪಸ್ಯಸಿ ವಾ ದೇವರನ ಮಹಿಮೆಯನ್ನು ಜ್ಞಾನಯುಕ್ತವಾದ ಅನುಸಂಧಾನ ಇಂಚಿತ್ತನ ಶಾರೀರಿಕ ಮಾನಸಿಕ ಬೌದ್ಧಿಕವಾದಿತ್ತನ ಸಮಸ್ತ ಪ್ರವೃತ್ತಿಲೇನು ಪರಮಾತ್ಮನ ಚರಣಕ್ಕೆ ಸಮರ್ಪಣೆ ಮಲ್ಪಲ ಆಯದಾಂತರ ಜಾಗನೇ ఆయన ಸರ್ವತ್ರ ಓಡಿ దదాసియత్ గీతను పంపే పరమాత్మ అర్జునాగి ఈ ದಾದ దాన కొరపన ఆ దానను ಆ ವ್ಯಕ್ತಿಯ ಯುಕ್ತದತುಮ್ಮನೆ అని ಯಾನ ಕೊರಪೆನ ಅಹಂಕಾರ ಬಲ್ಲಿ ದಾಯಗ್ ಆಯ ದಾಂತನ ಜಾಗವು ಬಡವಾಡ ಬ್ರಹ್ಮಜ್ಞಾನಿಳ ಬ್ರಹ್ಮಜ್ಞಾನಿ ಋಷಿಶ್ರೇಷ್ಠಿ ತಾಂಡಳು ಬೆಂಪುನಂತನೇ ಅವರು ಈ ರಡ್ಡ ಕೆಲಸಲ ದೇವರನ್ನ ಪೂಜೆ ತೆರಿದ ನಮ್ಮ ಮಲ್ತಂಡ ಅವ್ರಡ್ಲ ತಪಸ್ಸಾಪುಂಟು ಉಣ್ಪುನ ತಿನ್ಪುನ ಒಣಸು ತಿನಸುಲೆಡ ನಮ್ಮ ಉಣ್ಪುನ ತಿನ್ಪುನ ತಿನಸುಳುವ ರುಚಿ ಪುಣ ಆ ರುಚಿ ತತ್ವನೇ ಪ್ರಧಾನವಾದಿತ್ತ ರಸನೇ ದೇವರು ಪ್ರತಿ ಒಂದು ವಸ್ತುಡು ತನ್ನದೇ ಆದಿತ್ತನ ಒಂದು ಅಪ್ರಾಕೃತ ರಸೋಡು ಇತ್ತದ ಈ ರಕ್ಷಣ ರಕ್ಷಣೆ ಮಲ್ಪುನಂಚಿತ್ತನೇ ಪಣ್ಪುನದಾದ ಈ ತಣುಪು ಉಷ್ಣಲೆಡ ಈ ಶೀತೋಷ್ಣೊಡ್ಲ ಇತ್ತದು ನಂಗೆ ಸುಖ ದುಃಖನು ಪ್ರತಿ ಪ್ರತಿಯೊಂದು ವಸ್ತುಡು ಮಣಿಪಾಂದೆ ಉಪ್ಪುನ ಶಕ್ತಿ ಒಲ್ತವುಯಾ ಮೌನವಾದಿತ್ತದು ನಿಮಿತ್ತ ಕಾರಣವಾದ ಈ ಜಗತ್ತಿನ ಉಣ್ಣಾಲ್ಪನ ದೇವರೇನು ತೆರೆಯೊಡ್ಡ ನಮ್ಮ ಜೀವನ ಧರ್ಮಜ್ಞಾನಯುಕ್ತವಾದಪ್ಪು ಧರ್ಮಾಂಧ ಪುದಾರಿಪ್ಪನ ದೇವರಿಗಾಯನಾಡದಾರ ಜೀವನದ ಉಪ್ಪೊಡುಗೆ ಐಕ್ಯ ಜ್ಞಾನ ಬಂತವ್ರು ಧರ್ಮಾರ್ಪಣವ ದೇವಸ್ಥಾನಡು ಮಠ ಮಂದಿರಡು ಪುನತ್ ನಮ್ಮ ನಿತ್ಯ ಜೀವನಡ ಧರ್ಮ ಉಪ್ಪೊಟ್ಟು ಧರ್ಮಾಂತ ಪುತರಿಪ್ಪನು ದೇವರೇ ಸಮಸ್ತ ಜೀವರಡ ದಯಾಭಾವನೆ ದೀದು ಆ ಜೀವಾಂತರಯಾಮಿಯಾದ ಶ್ರೀಮನ್ನಾರಾಯಣ ದೇವರೇ ಅಲ್ಪ ಉಲ್ಲರೆಂತೆರಿದು ಸೇವೆ ಮಲ್ಪೊಡುಗೆ ಇಂಚಾತನ ಲೌಕಿಕನೂ ಪಾರಮಾರ್ಥಿಕವಾದ ಮಲ್ತದು ಐಡದಾರ ದೇವರನ ವಿಶೇಷ ಅನುಗ್ರಹನು ಪಡೆತೊಂದು ನನ್ನ ಚಿತ್ತನ ಮಹಾಪುಣ್ಯ ಪುರುಷೇ ಭಕ್ತ ದಾಮಾಜಿ ಪಂತಿ ಪಂಢರಪುರದ ವಿಠಲ ದೇವರನ ಭಕ್ತಿನ ಶ್ರದ್ಧೆಡ್ ತನ್ನ ಕರ್ತವ್ಯಾಲ್ಪನ ಕರ್ಮನೇ ದೇವರನ ಪೂಜೆ ಅಂತ ಮಲ್ತದ ದೇವರನ ಅನುಗ್ರಹಕ್ಕೆ ಪಾತ್ರವಾಪೆ ಅಂಚಿತ್ತನ ಆ ಭಕ್ತ ದಾಮಾಜನ ಕಥೆನ ನಮಗೆ ಆ ಧರ್ಮ ಜೀವನ ನಮಡ್ಲ ಬರಡು ಅಂತ ಆ ದೇವರನ ಸ್ಮರಣೆ ಕಥಾ ಪ್ರಾರಂಭ ಅಲ್ಪಕ್ಕೆ ಲಕ್ಷ್ಮೀರವಣ ಗೋವಿಂದ ಗೋವಿಂದ ಪುಂಡಳೀಕಾವರದೆ ಪಾಂಡುರಂಗ ಹರಿವಿಠ भक्त राज दामाजी दामाजी भक्त राज दामाजी भक्ति डायाना समा भक्तेरे इच्छी भक्ति ना समा रे इच्छी भक्तराज दामाजी, दामाजी भक्तराज दामाजी मा कनसमानस विठलन भक्ति कनसमानसार विठलन भक्ति मुक्ति गीते मानस शेडा शक्ति मुक्ति मनस सेवेड़ा सती भक्ति रास दांतिन आबूडे भीड़ भक्ति रास दांतिन आबूडे भीड़ भक्ति गाद वैरा गोड़ू राजी ಭಕ್ತಿಗಾದ ಮೈರಾಗೋಡು ರಾಜಿ ಭಕ್ತ ರಾಜಿ ದಾಮಾಜಿ ಭಕ್ತಿ ಡಾಯನ ಸಮ ಭಕ್ತಿ ಹರಿ ಭಕ್ತಿ ಕರ್ನಾಟಕ ರಾಜ್ಯಡು నాలుగు ದುಂಬು ಬೀದರ బీదరంపులోంచి ಸಂಸ್ಥಾನಡು ಒರಿ ಮುಸಲ್ಮಾನ್ ರಾಜ ಅಧಿಕಾರ ಮಲ್ತೊಂದಿತ್ತೆ ಆಯನ ಸೇವೆ ಮಲ್ತದ ಮಂಗಳವೇಳೆ ಪುಲಂಚಿತ್ತನ ಗ್ರಾಮಡು ಕೊಂಚ ನೂತು ಗ್ರಾಮದ ಅಧಿಕಾರಿ ಆದಿತ್ಯನ ದಾಮಾಜಿ ಅಂತ ಪುನಂಚಿತ್ತನ ಸದ್ ವೈಷ್ಣವ ಕುಲ ಸಂಭೂತವಾದಿತ್ಯನ ಮಹಾತ್ಮೆ ಆ ಊರದ ಜನಕಲ್ನ ಕಪ್ಪ ಕಾಣಿಕೆಯಲ್ಲಿ ಪೂರ್ವ ಸಂಗ್ರಹ ಮಲ್ತದೆ ಅವನ್ ರಾಜ ಕಡಬಿಡದು ಕೊರಪಿ ಆ ರಾಜ ಗೌರವ ಸ್ಥಾನ ಮಾಡುವ ಕಾಣಿಕೆ ಕೊರಪಿನ ಐಟ ಜೀವನ ಮಲ್ತುಂದಿತ್ತೀರ ದಾಮಾಜಿ ಪಂತೆ ಸದ್ವೈಷ್ಣವ ಕಲ ಸಂಭೂತವಾದಿತ್ತನ ಆಯನ ಬುಡಿದಿಲ ಆತೆ ಭಕ್ತಿ ಶ್ರದ್ಧಿ ದಿನಾಲ್ ಸುಶೀಲಾದೇವಿಯಿಂದ ಅಲ್ಲ ಪುದಾರಂತ ಮಣ್ಪಿರ ಚರಿತ್ರೆ ಕಾರ್ಯ ಖಂಡನೆಗೆ ಅನುಕೂಲವಾದಿತ್ತದೆ ಅಧಿಕಾರಡಿತ್ತಿನ್ಲ ಸಂಪತ್ತಿತ್ತಿನ್ಲ ಅಹಂಕಾರದ ಅಂತೆ ದೇವರೇ ಒಂದು ಈಯೇ ಎಂಕಲೆ ಕೋರುತ್ತೇನೆ ಆ దామాజి పంతన దినచరులు ఎంచేత్తునందు బన్న ఆయన కన్నులు నిత్య పాండురంగాన తూదు సంతోష అనుభవములు పెరిగిచ్చమల్పువ ఆయన కెమికలు ఏపల విఠలన చరిత్రేనికేను ఆయన ಮೂಕು ಏಪಲ ದೇವರನ ಚರಣಗು ಸಮರ್ಪಣ ಮಲ್ತನ ತುಳಸಿನ ಮೂಸುದ ಐತ ಸುಗಂಧನದ ತೊಂದು ಆನಂದ ಅನುಭವ ಮಲ್ಪುವ ಅವನ ಕೈಕಲು ವಿಠಲನ ಏಪಲ ಪೂಜೆ ಮಲ್ತೊಂದುಲ್ಲ ಆಯೇ ತನ್ನ ಪಾದೊಡು ಪವಿತ್ರವಾದಿತ್ತನ ತೀರ್ಥಯಾತ್ರೆ ಮಲ್ತೊಂದುಲ್ಲೆ ಭಾಗವತರು ಪಣ್ತಿನಂಚಿತ್ತನ ಭಕ್ತನ ನಿಯಮನಯೇ ಅನುಸರಣ ಮಲ್ತೊಂದುಲ್ಲೆಗೆ ವಾಣಿ ಗುಣಾನು ಕಥನೌ ಶ್ರವಣೌ ಕಥಾಯ ಭಾಗವತರು ಹಸ್ತೌಟ ಕರ್ಮ ಸುಮನಸ್ತವ ಪಾದಯೋರ್ನ ಸಮಸ್ತ ಇಂದ್ರಯೋಲೇನ ಆ ಇಂದ್ರಿಯೋಲೇನು ಇಂದ್ರಿಯಾಧೀಶರಾದಿತ್ತನ ದೇವರನ ಚರಣకు సమర్పణ మల్పువే ಇಂಚ ದಿಂಜ ವರ್ಷಳು ಜನಕಲನ ಪ್ರೀತಿಗೆ ಪಾತ್ರವಾದಿತ್ತದು ಆ ಊರುಳ ಎರಗಾಣ್ಲ ದುಃಖ ಭಂಗ ಬತ್ತಲ ತನ್ನ ಸಂಪತ್ತು ಕಲೆ ಕೊರದಾಕಲನ ಸೇವೆ ಮಲ್ಪುವೆ ಊರುಳ ಏರ್ಲ ಬಡವಡು ಪೆರಬಲ್ಲಿ ಬಲ್ಲಿ ಜನಗಳ ಪರಸ್ಪರ ದ್ವೇಷ ಕಲಹಲು ಬಲ್ಲಿ ಇಂಚ ಅಧಿಕಾರಿಯಾದಿತ್ಯನ ತಾನು ಜಾತಿ ವರ್ಣ ವರ್ಗನು ತೂ ಒಂದೇ ಸಮಸ್ತ ಪ್ರಜಾಜನಕಲ್ನ ಹಿತಗಾದ ಇಂದು ದೇವರನ ಸೇವೆಯನ್ನು ಮಲ್ತೊಂದಿತ್ತೆ ತಾನು ತನ್ನವನು ಪುನಃ ಅಹಂಕಾರ ಆಗಿದ್ದಿ ಇಂಚಿತ್ತಿನ ಸುಖ ರಾಜ್ಯಳು ಒಂದು ದುರ್ದೆಸೆ ಬತ್ತಂದು ನಾಲ್ ವರ್ಷ ಬರ್ಸದಂತೆ ಬರಗಾಲ ಬತ್ತಕು ಜನಗಳು ಒಣಸ ದಾಂತೆ ಭಾರಿ ಬಂಗೊಡು ಜೀವನದೆಪ್ಪನೇ ಕಷ್ಟ ತುದೆ ಕೆದು ಕೂಲಾಜಿದಿಂಡು ಕೆದು ತುದೆ ಪುರ ಆಜಿದ್ಕೊಂಡು ಬೆನ್ನಿ ಬೆನ್ಪಡು ಒಂದು ಸಿದ್ಧಾಂಡಲ ಬಿದೆ ಸುಡುದೆ ಪೋತುಂಡು ಬಿದೆ ಒರೆದಿನೇ ಇದ್ದೀವಕ ಬಿತ್ತ ಪಾಡಿನ ಅಲ್ಪ ಬೆನ್ಪು ಅಲ್ಪ ಕಿದೆತ ಕೈ ಕಂಜಿಲೆನ ಪುದೆ ಕೆಲೆ ಆಂಡು ಬಂಜಿಗದಂತೆ ಬೈ ಪಜಿರದಂತೆ ನೀರದಂತೆ ಕೈ ಕಂಜದ ಪುಣತ ಪುದೆ ಬೂರುಂಡು ಒರಿದಿನ ಬಿತ್ತು ಬಂಜಿಗಂಡು ಬಿದೆ ಬಿತ್ತಿಗಾದ ಚಿಂದದೆ ಖರ್ಚಾಂಡ್ பெத்த பணாந்தே போண்டு வத்தர ஆண்டு ஊரு போண்டு போண்டு ಊರೇ ಒಕ್ಕೆಲ್ಲ ಬೆನ್ಪಿನೇರ್ ತಿನ್ಪಿನೇರ್ ಕಣಪಿನೇರ್ ಕೊರ್ಪಿನೇರ್ ಊರಿಗೆ ಊರೇ ಒಕ್ಕೆಲ್ಲ ಐಟ್ ಬ್ರಾಹ್ಮಣರು ಏರಾಣದ ದಾನ ದಕ್ಷಿಣ ಕೋಲನ ಮಾತ್ರ ಜೀವನ ಮಲ್ತೊಂದಿತ್ತಿತನ ಸುಜೀವಲಾದಿತ್ತಿನ ಸಾತ್ವಿಕ ತಾತ್ವಿಕ ಜೀವನ ಮಲ್ಪನ ಬ್ರಾಹ್ಮಣ ಕುಲಕುಲು ಮಾನ ಮರ್ಯಾದೆ ಒರಿತೋನ್ರಿಗಾದ ಊರು ಬಿಡಿದು ಪೋಯರು ಕೆದು ತುದೆಕಲಾಗಿದ ಪ್ರಾಣ ಬುಡಿಯರುವಂತೆ ಜನಕುಲು ಏರ್ಲ ಏರೆಡ್ಲ ನಟ್ಟಿನ ತಯಾರಿದ್ದೇರಿ ನಟ್ಟನ ಕೊರ್ಪುನಕಲೇರು ಇಡೀ ಊರಿಗೆ ಊರೇ ಒಕ್ಕೆಲ್ಲ ಕದಪ ರಾಮಾಜಿ ಪಂತಾಗ ಭಾರಿ ದುಃಖ ಏ ವಿಠಲ ಇದಾಗೆ ನನ್ನ ಅಧಿಕಾರಗಳು ದೀತ ದೇವರೇ ಎನ್ನ ಪ್ರಜೆಕಲಿ ಎನ್ನ ಕನ್ನದ ದುಂಬೆ ಇಟ್ಟ ತೈಪುನಂಚಿತನ ತೂಪನ ದುಸ್ಥಿತಿ ಹೆಂಗೆ ಬತ್ತಂದ ದಾಯಗನ್ನ ದೀತ ಅಧಿಕಾರು ದಾಯಗನ್ನ ದೀತ ಸುರುಟಿಯನ್ನು ಕೊಂಡಲ ಯಾ ವಿಠಲ ಪ್ರಜೆಕ ಭಂಗ ತೂವರೆಗರೆ ನ್ಯಾಯೋನಾ ಜೀವ ತಾಯಿ ಇಾಯನ ನನ್ ಕೆರ್ಪನ ಮಾಯದ ಮಾಟೋನು ಮಾಯದ ಮಾಟೋನು ಮಲ್ತೆ ನನ ಕೆರ್ಪನ ದಾಯಿಗೆ ನನ ದೀತ ಈ ಅಧಿಕಾರೋಡು ದಾಯಿಗೆ ನನ ದೀತ ಅಧಿಕಾರೋಡು ವಿಠಲ ನನ್ನ ದಾಯಿಗೆ ದೀತ ದಾಮಾಜಿ ಪಂತರು ದೇವರ ಕೋಣನೆ ಕುಳ್ಳುದು ವಿಠಲನ ಮಂಗಳ ಮೂರ್ತಿ ದುಮ್ಮು ಬುಲ್ಪನಗ ಬುಡಿದಿ ಸುಶೀಲಾದೇವಿ ಮುಟ್ಟ ಉಳ್ಳುದು ಕಣ್ಣೀರು ಪೂಜು ನಮ್ಮ ದಾದ ಅಪರಾಧ ಮಲ್ತನ ಪಾಪ ಮಲ್ತ ಜನಕಲು ಪೆತ್ತ ಕೈಕಂಜಲು ಕಣ್ಣೆದರೆ ತೈಪು ನಂತಿನ ತೂದು ತೂದು ತೂದು ನನ್ನ ಬುಲ್ಪೆದೆ ಕಣ್ಣಿಡು ನೀರೇ ಇದ್ದಿ ಕಂಡನ ಸಮಾಧಾನ ಮಲ್ಪೋಲು ಆನಿ ದೇವರ ಪೂಜೆ ಮಲ್ತ ನೈವೇದ್ಯವು ದೀದಿ ಆರತಿ ಮಲ್ಪಡುವನ್ ಪನ್ನಗ ಇದ ಹಿಡ್ದು ಇವರೋ ಬೊಬ್ಬೆ ಪಾಟ್ನ ಕೇಂಡ್ ತಡ್ಡದಲ್ಪ ಬತ್ತದು ಆ ಬಾಕಿಲು ಕೈದೂದು ದಾಮಾಜಿ ಪಂತಿರು ಪಿದಾಯಿ ತೂಪಿರು ஒரு பரபே பிராணி ಬೇರೆ ಬಗ್ಗದಿಂದು ತರೆ ತಗ್ಗದಿಂದು ದಾಮಾಜಿನ್ ತೂದು ಕೈತ ಸನ್ನೆದು ಪನ್ಪೆ ಎಂಕ್ ಬಡಾತ ತಾನಲ್ಲ ಕೊರು ದೇವರ ನೈವೇದ್ಯಗ ದೀತನ ಚಿತ್ತನ ನುಪ್ಪುನು ಕೊಂಡೋದು ಆ ಬ್ರಾಹ್ಮಣನ ಕುಲ್ಲ ಪಾದ ಆಯಗ್ ಬಳಸಿ ದಾಯಿಗ್ ಬಡಬಡ ಬರ್ತೀನಿ ಅಂತಿತ್ತ ನಿನ್ನಲ್ಪ ದೇವರು ಸತ್ಪಾತ್ರಿ ನಿಕ್ಕ ಕೋರಿನ ಆ ದೇವರಿಗೆ ಮುಟ್ಟುಂಡು ಹೇ ಬ್ರಾಹ್ಮಣೋತ್ತಮ ಇಂದಿನ ಸ್ವೀಕಾರ ಮಲ್ಪು ಬರಾಣಿ ಕುಳ್ಳುದು ಒಂಜಿ ಪುಂಡಿನ ಪೂನ್ಪೆ ಅಂದ ಕೈಟ್ ಎತ್ತಿದ್ದೇವೆ ಬಾಯಿಗೆ ಪಾಡುಡೊಂದು ಪನ್ನಗಲಿ ಇಲ್ಲಡೆ ಅದ ಬುಡದಿ ಬಾಲ ಮಾತ ಪಾಸ ಉಪ್ಪನಗ ಉಪವಾಸಿಪ್ಪನ ಯಾನ ಒಲಿ ಮಲ್ಪನ್ನು ತಿನ್ಪುನ ರಾಮಾಜ ವಿಠಲ ಪಾಂಡುರಂದಿಕ್ ದೇವರೆಡ್ಡೆ ಮಲ್ಪಡ ಇಲ್ಲಡೆ ಬುಡಿದಿ ಜೋಕಲು ಏನ ಪುಲ್ಯಾಡ್ಲು ಬಂಜಿಗಿರಂತ ತಯ್ಯನಗೆ ಯಾನ ಒಲಿ ಮಲ್ಪ ಉಣ್ಪುನ ದಾಮಾಜಿ ಪಂತರು ಪಂಡರು ಹೇ ವಿಪ್ರ ಶ್ರೇಷ್ಠ ನಿನ್ನ ಇಲ್ಲಾಗ ಬೋಡಾತ್ನ ಅರಿ சலாய் விலையான் கடவுடுப்பு ஈ சுகோட் வனஸ்மல் புட் இஞ்ச தாவாதி பந்தர் பண்டுது தன வனசுகாது தீத்தன சித்தன அறின்லா சலாயின்லா என்ன என்ன தாத போடா மாத்து இல்ல கடவுடு கொர்ப்பே அப்பிரஹான ஒரு ஜான யாதித்தன பதுக்காடு யான பாசோட தைத்தன்ல அடி அப்பிரஹான இவன் பத்தொன்னு இல்லாக வரப்பேன் ജോക്കൾ ബാല്യബാല് സന്തോഷാണ്ട് ದಿಕ್ಕಿಲ್ ಪೊತ್ತಯೇ ಅಟಿಲ ತಯಾರಾವನಗ ನಿರಮನ ತಗಳ ಬತ್ತಕ್ಕೇನು ಬೇರು ಈ ಒಲ್ತುಕೊಂಡ ಒಂದೇನು ಎಲ್ಲ ಎಲ್ಲರೂ ಪೆದಿಮೆದಿ ಉಲ್ಲೋರು ಜೋಕಲು ಬಂಜಿದ ಅಂತ ಈ ಕೊಣತಿನ ಆ ಸಲ ಇಡ್ಲ ಅರಿಟ್ಲ ಅಂತ ನಂಗೆ ಕೊರಲು ಎಲ್ಲ ಕರಿಮಣಿ ಬೋಟ್ಲ ದೀಪ ಒಡವು ದೀಪ ಕೊರಲು ಇಂಚ ಜನಗಳಿಗೆ ಹಾಯ್ ಪಂಡೆ ಈ ಒರಿಯ ಪೋಲ ದಮಾಜಿ ಪಂತೆರ್ ಕೊರ್ಪು ಆರ್ ಇದ್ದೆನ್ ಪಣಪುನಾರತ್ತೀ ಪೋ ಹಾಯ್ ಪಿದಣ್ಣಗ ದಾದ ಮಲ್ತೆ ಯಾನ ಕೊಂಡು ಉಂಡ ನನಕನ ಇಲ್ಲುಂಡು ಆಯೆಗ್ಲ ಪಾಲು ಕೊರುಡ ಆಪುಂಡು ಉಂದಾಯೆ ನನ್ಕ ಆಕ ಪಂಡೆ ಈ ಎರೆಗಲ ಪರೊಡ್ ಈ ಒರಿ ಬಲ್ಲ ಇದ್ರೆಡ್ ತಂಬಲೆನೆ ಇಲ್ಲ ಆಯೆ ತಂಬಲೆಕ ಪಂಡೆ ಈ ಒರಿಯ ಬರೊಡು ಬೇಕರೆಗ್ಲ ಪನ್ ಒಂಜಿ ಒಂಜಿ ಗಲಗೆಡ್ ಐನು ಸಾವಿರ ಬ್ರಹ್ಮಡು ನಕ್ಲು ಒಂಜಿ ಇತರ ಜನಕಲ ಆಕಲ ಒಟ್ಟಿಗೆ ಸೇರಿದ ದಾಮಾಜಿ ಪಂತನ ಜಾಲಗೆ ಬರ್ತದೆ ಪುಂಡಲೀಕ ವರದೇ ದೇವೇರನು ನಾಮಾವಳಿ ಪಂಡರು ವಿದಾಯ ಬರ್ತದ ದಾಮಾಜಿ ಪಂತರು ತೂಪೇರು ಐನಾರು ಸಾವಿರ ಜನ ಬಂಜಿ ಬುಡ ತಂದು ಬಂಪೇರು ರಾಜ ದಾಮಾಜಿ ಉಲ್ಲಯ ದನಿಕ್ಲೆ ಇಂಕ್ಲೆ ಕುರ್ಲಿ ಬಡಾತನ ದಾಮಾಜಿ ಪಂತನ ಕಣ್ಣು ನೀರಿಗೆ ಪುಂಡು ವಿಠಲ ಎಂದಾದ ಮಲ್ಪುಲಿತ್ತು ಪಾಂಚ ಸಹಸ್ರ ಬ್ರಾಹ್ಮಣ ಐನು ಸಾವಿರ ಜನ ವೈದ್ಯರು అన్నావాంచు నిత్యాంచే ప్రాణ నుప్పు దాంటే అకల్ల ప్రాణ పోపు అప్పగ అయిన సాయన జన కిరిన పాప ఎంకార బర్పుడ్యా దాద మల్పలు ఎనెత్తే కొరకన ఎన్నం అనుకున్న దాద ఉండు జనకులు రాజా కొరన కందాయద దవస ధాన్యులను ఉగ్రాణుడు పాడదీతే అవు రాజకు సల్లులని చిత్రం మొగలకి ఎంచ కొరలు అని ಕೊರಡಾ ದಾದ ಸ್ವಾಮಿ இந்த ராஜக சேரன் ಈ ಜನಕಲ ರಾಜ ಆಲೋಚನೆ ಕೊರಡು ಕೊರಡು ದಾನ ಮಾಡೋ ಕೊರಡು ಕೊರಡು ದಾನ ದಾನೇ ಗರ್ಣ ನಮಾನ ರಾಜ ಪುಣ್ಯ ಕೇರಂಡಮಾನ ರಾಜ ಪುಣ್ಯ ಕೊರಡು ಕೊರಡು ದಾನ ಬಡವೇ ಕೊರಡು ವೈದ್ಯನು ಪಂಡ್ರೆ ಬಲ್ಲಿ ದಾನ ಕೊರಡು ರಾಜನಮ ಪ್ರಾಣ ದೆತ್ತನ್ಲ ನಂಗೆ ಪುಣ್ಯನೆ ಕೊರಂದೆ ಪೋಂಡ ನರಕ ನಂಗ ನಮಾನ್ ಬದಕು ಪೋವಡಿ ಧರ್ಮ ರಕ್ಷಣೆಗೆ ಬಡಕಳು ಬಡವೇರಿ ಗೀತೆ ಕೊರಡು ಕೊರಡು ದಾನ ಬಡವೇರೆ ದಾನ ಕೊರೋಡು ಇದ್ದಿಂದ ಬಂದ್ರೆ ಬಲ್ಲಿ ಮಕ್ಕಳಿಗೆ ನಮನೇ ನಂಬುದು ಬೈದರು ನಮ ಬಾಸುಡು ತಿಂದ ಅಡ್ಡಿ ಇದ್ದಿ ಉಪವಾಸುಡು ಮಕ್ಕಳೇ ಕೊರಡು ಬುಡದಿ ಕೊರಡು ಒಂದು ಬಣ್ಣಗ ಇಂಚಿತ್ತನ ಧರ್ಮ ಕಾರ್ಯಗೂ ಸಹಾಯ ಮಲ್ಪುನಂಚಿತ್ತನ ಧರ್ಮ ನಿಂತುವುದು ಭಾರಿ ಸಂತೋಷ ಉಗ್ರಾಣದ ಬೀಗದ ಕೈದ ಗೊಂಚಲನ ಕೈಟ ಪತೊಂದು ಐನು ಸಾವಿರ ಜನಕಲೆಂತೂದು ದಾಮಾಜಿ ಪಂತರಿ ಕೈ ಮುಗಿಪೆರುವೋ ಜನಕಲೆ ಪಾಂಡುರಂಗನಾಜ ದೀದ ಪನ್ಪೆ ಒಂದು ಓಲ ಎನ್ನ ಸೊತ್ತತ್ತು ನಿಖಲ್ ಕೋಲ್ ನಂಚಿನ ಸಂಗ್ರಹ ಮಲ್ತದ ಈತೆಯಾನೆ ನಿಖಲೆಗೆ ನನ್ನ ಸಮರ್ಪಣೆ ಮಲ್ಪೆ ದೆತ್ತು ಏರು ಏತ ಬೊಡ್ಡ ಆತು ಕೊಡಲಿ घ्या तुम्ही घ्या तुम्ही पाहिजे ती तुके धान्य मजसी घ्या तुम्ही ಕೇಸ್ ಬೋಡಾದ್ದೆ ತೊಂದೆ ಬೋಡಾತಿನದೆ ತೊಂದೆ ಅಂದ ಅರ್ಥ घ्या तुम्ही घ्या तुम्ही पाहिजे तुके धान्य मजसी घ्या तुम्ही घ्या तुम्ही वचन तुमचे मजसी मान्य देतो अन्नधान पूर्ण वचन तुमते मदसी मान्य देतो अन्नदान पूर्ण घ्या तुम्ही घ्या तुम्ही पाहिजे तुके धान्य मदसी घ्या तुम्ही ఎత్తను ఏత పడ్డు తెత్తను నిక్కలు పండిన పాత్ర ఇంక మా అన్నీ ఉండు ఉందు నికలే కొడుతున్న నికల సంగ్రహగాది అందీతన ఇందు నికలు కొనవుడు తించ పన్నగా అయిన సావిర జనకులు ಪುಂಡಳೀಕ ವರದೇ ಹಾರಿ ವಿಠಲ್ ದೇವರನ್ನ ಪುದಾರ ಬಣ್ಣದ ಬೀಗದ ಕೈ ಗೊಂಚಲು ಕೊಡೋದು ಬಾಕಿ ಎರೆಗೆ ಏತಬೋಡ ಆತೇ ಕೊನವುಡು ಒಂದು ಪಂಟರು ದನಿಕಲು ಮೋಸ ಮಲ್ಪಲು ಬಲ್ಲು ಏರೇರ್ನ ಇಲ್ಲಾಡಿ ಏತೇ ಜನ ಆತ ಜನಕಲ ಬೋಡ ಆತರ ಮಾತ್ರ ಪಟ್ಟೊಂದು ಆಕಲು ಪತೊಂದು ಪವನಗ ದಾಮಾಜಿ ಪಂತರ ತೂಪರು ವಿಠಲ ಈ ಜನಕಲಿಗೆ ತೃಪ್ತಿ ಆಡ ನಿಕ್ಕ ತೃಪ್ತಿ ನಾಯಕ ಈ ಜೀವಿಡ ಅಂತರ್ಯಾದಿ ಇಪ್ಪುರಂ ಚಿತ್ರಣಿ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಟತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಈ మొక్కలనెట్టిత్తది ఎన పరీక్షమల్పరు కాదు ఈ లీల ఏమల్ద ఆయన ఆడదార అవశ్యవాదుంది అని నేను దాని కొట్ట ದೇವರೇ ನಮ್ಮ ರಕ್ಷಣ ಮಲ್ಪನಂಚುತ್ತ ಈ ಎಂದು ಬಣ್ಣಗ ಆ ಜನಕ್ಕೆ ಮಾತ ತುಂಬುದು ಕೊಣಪನಂಚುತ್ತನ ಆ ಪುರ್ತುಡು ಒರಿ ದುಷ್ಟವಾದಿತ್ತನೇ ಅಧಿಕಾರಿ ಈ ಗ್ರಾಮಾಧಿಕಾರ ಸ್ಥಾನ ತನಕ ತಿಕ್ಕುಡಲ್ಪರ ಉದ್ದೇಶಡು ಉನ್ನೇನು ತೂದು ಬೀದರ ಸಂಸ್ಥಾನಕ್ಕೆ ಬತ್ತದ ರಾಜ ಕಣಪಿ ರಾಜಾ ಪತ್ತು ಸಾವಿರ ರೂಪಾಯಿ ಬಿಲೆಟ ಧವಸ ಧಾನ್ಯಲೇನು ಜನಕಲಪುರ ಪಟ್ಟದ ನಿನ್ನ ಭಂಡಾರಗ ಮೋಸ ಮಾಜಿ ಮಾಜಿಪದ ತುಂಬಾಗಿ ಯೋಗ್ಯ ಶಿಕ್ಷೆ ಕೊರತೆ ನಿನ್ನ ಅಧಿಕಾರ ಹೋಪುಣು ಇಂಚ ಕೇಳಿ ಕೂಡಲೇ ಆ ರಾಜೆ ಕತೆದು ಕೊಂಡೋಲೆಯೇ ಆಯ್ ಪಂಡೆ ಬಲ್ಲೆ ಕೊಂಡೋಲೆಯೇ ಕಾರು ಕೈಲೇನು ಕೆಟ್ಟಿದ್ದು ಪೋಣಿ ಪ್ರಾಣೆ ಮೋಸೋಡು ಕೊಟ್ಟದ ಕಾಣಿಕೆ ಕೊರಂದೆ ಮೋಸ ಮಲ್ತೆ ಬುಡೋಟ್ಟಿ ದುಷ್ಟಾನ ಕಟ್ಟಿದುಕೊಂಡೋಲೆ ಆಯನ ಕೈಕಾರ ಕಟ್ಟಿದುಕೊಂಡಲೆ ಇಂಥ ಆಜ್ಞೆ ಕೊರ್ನಗ ಆ ಮುಸಲ್ಮಾನ ಭಟರ್ನಕ್ಲ ಮಾತ ವೈದ್ಯರು ದಾಮಾಜಿ ಪಂತ ದೇವರನ್ನ ಪೂಜೆ ಮಲ್ತದ ಪಿದಾಯ ಬನ್ನಗ ಪತಿಯರ ನಮ್ಮ ರಾಜಾಗ ಮೋಸ ಮಲ್ತೀನಿ ಕೈಕಾರಗ ಸಂಕೋಲಿನ ಸರಪಳಿನ ಕಟ್ಟದು ಅಪರಾಧಿರುವೈತೊಂದು ಪೋನಗ ಒಂಜು ಕಾರು ತಡ್ಡೆಡಪಿದ ಇದೀತೆ ಒಂಜು ಕಾರು ಉಳಾಯಿ ಉಂಡು ಕಾರ್ ದೆಪ್ಪರ ಪ್ರಯತ್ನ ಮಾಡ್ತಾನೆ ಕಾರ್ ಬರ್ಪುಜಿ ಆ ಪೊರ್ತುಡು ಬುಡೆದಿ ಗಟ್ಟಿ ಕಾರ್ ಪತ್ತೊಂದೊಳು ಸ್ವಾಮಿ ಈರು ಪೋಪಾರದೆ ಇತ ಮನ ರಕ್ಷಣೆ ಮಾಡ್ತಾನೆ ದುಂಬಿ ಅದು ಎಂಚೆ ಬದುಕೊಡು ಇರಲು ಕೊಡೋದು ಆನದ ಕಾರು ಕೊಡೋದು ಕೆರ್ಪೇರ ಇಂಚನೇ ಗುರಿ ಗುರಿ ಗುರಿಟ್ಟು ಪಾಳದಿರೇನು ಕೆರ್ಪೇರ ಮೇಯ್ತ ಚರ್ಮನು ಬಾರ ದೆಪ್ಪುವರ ದಾದ ಹಿಂಸೆ ಕೊರ್ಪರ ಎಂಚ ಪನೋದು ನಂಗೆ ರಕ್ಷಣ ಮಲ್ಪುನಕ್ಲು ಏರು ಇಂಚ ಪ್ರಾರ್ಥನೆ ಮಲ್ಪನಗ ಹೋಯ್ತೊಂದು ಕೂದಲು ವಿಠಲ ಪಾಂಡುರಂಗ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ಬಂಧ ನಿಕಲ ಎಂಕಲನ ಟಾಂಕರೆಗಾದೀರ ಸಮಸ್ತ ತ್ಯಾಗಮಲ್ತಿ ಪಿದಾಡಿಯಾರೆ ఏ పండురంగా నమ ధనికలైన బతకావడం జనకులు నట్టనగా సరపడి పతందు వైతందు పోందుల్లారు విఠలా హరి గురు విఠల జయ గురు విఠల జయ జయ విఠల పండరీనాథ మహారాజ్ ఆ పిదానికి అర్పణించిన పురుతుడు ఆయనట్టువే పండర పురుగు పోదు పోవుడు కుండలీకావరదే పాండురంగ హరి విఠ ఏ పండరీనాథ నిన్న దర్శనం అల్తుంది పోడు తిన ధర్మపత్ని పండుతుంది ಪಂರಪುರದ ಸೇವನ ಜನ್ಮ ಚಿತ್ರ ಭಾಗ್ಯಂ ಕೋರಿ ಕೃಷ್ಣ ವಿಷ್ಣು ಹರಿ ಗೋವಿಂದ ನಾರಾಯಣ ಕೃಷ್ಣ ವಿಷ್ಣು ಹರಿ ಗೋವಿಂದ ಕೈಕಾಲಿಗೆ ಸಂಕೋಲ ಪಾಡಿದ ಸರಪಳಿನ ಒಯ್ತಂದು ಬರವೊಂದು ಕಲ್ವಾ ತಮ್ಮ ರಾಜನ ಸಂಪ परिहार पता कोपतापयन् तू बिना ना पुण्य रूप है विठला तू बिना ना पुण्य रूप है विठला कृष्ण विष्णुहारी गोविंदा ಪಡಿಸಿ ದೇವರೇ ನಿನ್ನ ಅನುಗ್ರಹ అనుగ్రహిస్తున్న బాబు ವಿಠಲ ದೂರಡು ತೋಜನು ಪಂಢರಪುರ ಆ ವಿಠಲ ದೇವರ ದೇವಸ್ಥಾನದ ಕಲಶ ತೋಜು ಭೀಮಾ ನದಿ ತಾ ನೀರು ನೀರಂತೂದು ತನ್ನನ್ನು ಒಯ್ತೊಂದು ಪೋಪನಂಚಿತ ರಾಜಭಟಲನ ಪ್ರಾರ್ಥನೆ ಮಲ್ಪುವೆ ಓ ಬಂಧುಲೇ ఈ జన్మను నేను ఏపై ఈ పండుల పొరకు బరపే ರಾಜಯಂಕಿ ಶಿಕ್ಷೆ ಕೊರದು ಏ ನನ್ನ ಕೆರುವೆ ಇಂಕಿ ದೇಹ ಬುಡ್ರೆ ದಾರ ಭೀತಿ ಇದ್ದಿ ಭಯ ಇದ್ದಿ ಪೊಡುಗೆ ಒರೆಯನ್ನ ಕೈಕಾರದಿ ಸಂಕಲೆಯನ್ನು ಬಿಡುಕುವಾರ ಆ ಪಂಡುರಂಗ ಅನ್ಬೋದು ತೊಟ್ಟದು ಪತ್ತೊಡು ಎನ್ನ ಜನ್ಮಾಂತರದ ಪಾಪಲು ದೂರ ಮಲ್ಪು ಉಂಜಿ ಗಲಗೆ ನನ್ನ ಬಿಡುಪವರ ಏರಣ ಚರಣ ಸ್ಪರ್ಶ ಮಲ್ತನ ಸಂಸಾರದ ಬಂಧನನೇ ಪೋಪುಡ ಯಾರನ ಪಾದಕಲೆಗೆ ತನ್ನ ತರೆಯನ್ನು ದೀಂಡ ಆ ಹಣಿಟ್ಟು ಬರೆದಿನ ಸರ್ವ ದುಷ್ಟ ಬಿ ಆ ಅಕ್ಷರಲ ಪೋಪುಡ ಅಂಚಿತ್ತನ ಪಾಂಡುರಂಗನ್ ತೂವಡೆ ಒಂಜಿ ಗಲಗೆ ಬಿಡುಪ ಎಲ್ಲ ಕಾರದ ಕೈತ ಸಂಕಾಲ ಬಿಡುಪಾರೆ ಒಂಜಿ ಗಲಗಿ ಆ ದುಷ್ಟ ಜನಕಲೆಗಳ ಈ ಭಕ್ತನ ತೂದು ನನ್ನ ನಿತ್ಯ ಪ್ರೀತಿ ಉಂಡಾಡ ಕೈಕಾರದ ಸರಪಳನ ಬಿಡುಪಾದರೆ ಒಂಜಿ ಗಲಗೆ ಮಾತ್ರ ಪೋಲ ಇದ್ದಿ ಈ ಭೀಮಾ ಅನ್ನೋದು ಮೀದು ಪೋಡೆ എന്നീ ഭവദത്താപ്പന് ദൂരമൽപ്പുറം ചിത്തനേ ഭീമാനൻ ഞാനിൽ പൺതെറ് പണ്ഡരിയന്നൂരു ಸಾಧು ಸಂತರ ಸಾಧು ಸಂತರಿ ತವರೂರು ಪಂಡರಿಯನ್ನೂರು ಅಕ್ಕ ಪಂಟರ್ ಈ ಪಂಡರಪುರನೇ ನಮ್ಮ ಸಾಧು ಊರು ದೇಹ ತವರೂರು ಆ ಚಂದ್ರಭಾಗ ತುದೆ ಆಲೆಯನ್ನ ಅಪ್ಪೆ ರುಕ್ಮಿಣಿ ಉಳ್ಳೋಲ ಪಾಂಡುರಂಗ ಉಳ್ಳಿ ಈ ತುದೆಟ ಸ್ನಾನ ಮಲ್ತದ ಆ ತೀರ್ಥೋಡು ಬರ್ಪೆ ದೇವಸ್ಥಾನ ಕಣ್ಣು ದಿಂಜಿದುಕೊಂಡು ಆ ವಿಠಲ ರೂಪ ಸೊಂಟ ನಿಮಿತ್ತ ಕೈದೀದು ಉಂತದೆ ಹೇ ಪಾಂಡುರಂಗ ಭವರೋಗ ವೈದ್ಯ ಭಕ್ತವತ್ಸಲ ಆಪದ್ ಬಾಂಧವ ನನ ಈ ಕನ್ನಡದಲ್ಲಿ ಏಪ ತೂವಲ ದೇವರೇ ಓದು ತೊಟ್ಟದ ಪತ್ರ ಎಂಕ ರಾಜ ಕೆರ್ಪೆನ್ಪ ಪೋಡಿಗೆ ಇದ್ದಿದ್ದೇವರೆ ಅಣ್ಣೆಂಕ ಅಪವಾದ ಬತ್ತನತ್ತ ಸ್ವಾಮಿ ಯಾನ ಕಲ್ವೇಂದೆರಳು ಹೋಯ್ತಂದು ಬೋಪೆ ಯಾನ ಮೋಸ ಮಲ್ತ ರಾಜ ಬಂಡಾರಗೊಂದು ಪಣ್ಣೊಂದುಲ್ಲೇನು ಎರಡ ಪ್ರಾಮಾಣಿಕತೆ ಇದ್ದೀನ್ ನಿಂದೆ ಮಲ್ತೊಂದುಲ್ಲೇನು ಈ ಅಪವಾದಂ ದೂರ ಮಲ್ಪಲ ದೇವರೇ ಎನ್ನ ರಕ್ಷಣ ರಕ್ಷಣೆ ನಿನ್ನ ಚರಕಲ್ ಚರಣಲೇಖ ಎನ್ನ ಈ ತರೆದೀದೆ ಎನ್ನ ಪ್ರಾರಬ್ಧ ನಾಶ ಮಲ್ಪಲ ಇಂಚ ದೇವರನ ಪೂಜೆ ಮಲ್ತದೆ నమస్కారమల్తుదిమే ರಾಜ ఉంతుదే ರಾಜಭಟನಕಲ ಭತ್ತ ಕೈಕ ಸರಿಪಳೆ ಪಾಡಿಯರು ಪಿದಾಡ್ಲ ನಾನು ವಿಠಲ ವಿಠಲ ಅನ್ಮಲ್ಪ ಕುಳ್ದ ಅಕಲ ಒಯ್ತನ್ ಪವನಗ ತಿರುಗಿದ ದೇವರನ್ನು ತೂ ಒಂದು ತೂ ಒಂದು ತೂ ಒಂದು ವಿಠಲ ವಿಠಲ ವಿಠಲ ಒಯ್ತಂದು ಪೋಯ್ ಪಂಡರೀನಾಥ ತೂಪೆ ದೇವ ಹೇ ದಾಮಾಜಿ ನಿನ್ನ ಭಕ್ತಿ ಪ್ರೇಮ ನಿಷ್ಠಲೆ ಸಮಮಾದಿತ್ತನ ಕುಡುಂಜಿ ದೃಷ್ಟಾಂತ ಒಲ್ಪ ಹೇ ಭಕ್ತವರೇಣ್ಯ ನಿನ್ನ ರಕ್ಷಣೆ ಜವಾಬ್ದಾರಿ ಜವಾಬ್ದಾರಿಯನ್ನ ಆ ಪಂಡರೀನಾಥ ಒಂದು ಗಲಗದಾರ ತಡಮಲ್ತಿರಿದ್ದಿ ಭಕ್ತರ ನಿಮಿತ್ತ ವಿಶೇಷ ಮೋಕ ಇತ್ತಿನ ದೇವರೇ ತಾನೇ ದಾಮಾಜಿ ಪಂತ ಬೀದೊರೊಳಗೆ ಪೋಂಡ ದುಂಬು ದಾಮಾಜಿ ಪಂತನ ಇಲ್ಲದ ಕೆಲಸದಯೇ ಆಯನ ದಾಸೆಯಾನೆ ಇಲ್ಲದ ಕೆಲಸದ ದಿಕ್ಕೇ అస్పర్శలకులోడు పుట్టుతునం చిత్తున కల్లా ಆ ವೇಷನು ಧಾರಣೆ ಮಲ್ತದೆ ದೇವರಿಗೆ ಎಂಕ ಸ್ಪರ್ಶ ಅಸ್ಪರ್ಶ ಅನುಪುನ ಇದ್ದಿ ಭಕ್ತರನ್ನ ಕ್ಲಿಯರೋ ಅಕಲೆ ಎಂಕ ಶ್ರೇಷ್ಠ ಅಂತ ತೋಜರೆ ಬೋಡಾದೆ ತಾನ ದಿಕ್ಕನ ವೇಷನು ಪಾಡದೆ ಒಂಜಿ ಗಲಗಲ ಅಲ್ಪ ಉಂತಂದೆ ಒಂಜಿ ಚೀಲ ಅವನ ಕೈಟ್ ಪತ್ತದಿ ಲಕ್ಷ್ಮಿ ರುಕ್ಮಿಣಿ ಕೇನುವಲು ಒಡೆ ಬಿದಾಡ್ಯಾರು ఎన ಮಲ್ಪೆರಗಾದ್ ಇಂತೆ ఇంత ದೇವಿ ಪಂಡದಾ ಚೀಲಾಡು ಪಣವು ಪಾಡುಂದು ಒಂಜಿ ಗಲಗೆ ಉಂತಾಂದೆ ಆ ರಾಜನ ಸಭೆಟ ಮೂಡದೆ ದೇವರಿಗೆ ಪೋಪನ ವರ್ಪಣ ಕೆಲಸದಾದ ಆ ಇತ್ತನ ಜಾಗವು ದಾಮಾಜಿ ಪಂತನ ಹೋಯ್ತಂದು ಪೋನಗ ತನ್ನ ಭಕ್ತರ ನಿಮಿತ್ತ ವಿಶೇಷ ಮೋಕೆ ಇತ್ತನೆ ಆ ದೇವಿ ಆಯ್ಕಾದ ತಾನ ದಿಕ್ಕನ ವೇಷ ಆಯನ ದಾಸನ ದಾಮಾಜಿ ಪಂತನ ಇಲ್ಲದ ಕೆಲಸದ ಕಲ ವೇಷ ಪಾಡದೆ ಆ ಮುಸಲ್ಮಾನ್ ರಾಜನ ಸಭೆಟ ಪ್ರವೇಶ ಮಲ್ಪುವೆ ಆದಿಡು ಆ ಬಾಕಿಲ್ ಕಾಪನ ಕುಂತುದೇರು தூப்பெரும்பேன கப் ಕಪ್ಪು கப்பு மெய் ஏத்த பொருளுதா மோன வர தூண்டா கூட ತೂಡು ತೂಡು தூடு அனுப்புடு அஞ்சித்தன மோன ದೇವರನ ತೇಜ ಅಂಚ ತೋಜುಡು ಪುಗೆಲ್ಡ್ ಪಾಡುಂದೆ ಆ ಚೀಲ ಉಳಾಯಿ ಪೋಡೊಂದು ಪ್ರಯತ್ನ ಅಲ್ಪವೆ ಬಾಕಲ್ ನಿತ್ನಗಳು ತಡೆ ತೇರು ಆಣ ದೇವರನ್ ತಡಪನಕ್ಕಳು ಏರು ഏറിന കണ്ണുക്ക് തോജാതെ ಆ സഭയിട്ട് ಅಪಗನೆ മൂടി ಕುಳಿತಿನ ರಾಜ ತೂಪೆ ಏರುಂಬೆ ಆ ಸುಂದರವಾದಿತ್ತನ ದೇಹ ಸೊಂಟೊಡು ಕಾಯ್ದಿದು ಉಂತದೆ ರಾಜ ತೂಪೆ ಇಡೀ ಸಭೆ ಆಶ್ಚರ್ಯಡುತ್ತು ಒಂದುಂಡು ಏರುಂದು ಒಲ್ತುಡು ಬರ್ತೀನಿ ಎಂಬೆ ಒಂದು ಕೌಪೀನ ಮಾತ್ರ ತುತ್ತದೆ ಒಮ್ಮೆ ಉಳಾಯ ಬುಡುತ್ತಿನ ಕ್ಲಿಯರ್ ಕೈಟ್ ದಂಟೆಲ್ಲ ಪಾತದೆ ಕಂಬಲೆಲ್ಲ ಉಂಡು ಪುಗೇಲ್ಡ್ ಕುಡನ್ ಚೀಲಲ ಉಂಡು ಏರುಂಬೆ ರಾಜಂಚ ಕಣ್ಣು ಬಿಡು ತೂಪೆ ವರ ತೂಂಡ ಅಲ್ತಿಡು ಕಣ್ಣ ದಿಟ್ಟಿ ದೆಪ್ಪೆರೆ ಆಪು ಅಂಚಿತ್ತನ ರೂಪ ಯೋಗಿ ಆ ದುರ್ಲಭ ಸಂತರಣ ಭಾಂತರ ಹೆಚ್ಚಿತ್ರಿ ಯೋಗಿ ಆ ದುರ್ಲಭ ತೋಮ್ಯಾ ದೇಖಿಲಾ न धनी न धनी योगिया दुर्लभ तो मैं देखिला तो मैं देखिला അല്പ സരദാറിനകലേക്ക് സൈന്യാധികാരനകളെ പോടുകയാണ് ರಾಜೆ ಕೆಂಪು ಕಣ್ಣು ಮಲ್ತು ಒಂದು ಉಳಾಯ ಬಿಡುತ್ತಿನ ಆ ದಿಕ್ಕಲ ನೂಪಡಿತ್ತಿನ ವಿಠಲ ಅಂತೂ ಅನಗ ಸಾತ್ವಿಕತೆ ಏತು ಅನಂತ ಅನಂತ ರೂಪೆ y caí yo guía durlab, tome a tequila, tome a ಅನಂತ ವೇಷ ಅನಂತ ರೂಪ ಅಂಚಿತ್ತನ ರೂಪ ಧಾರಣ ಅಲ್ಪನ ಯೋಗ್ಯತೆ ಇತ್ತಿನ ದೇವರ ಆ ದಿಕ್ಕನ ರೂಪ ಪಾಡೊಂದಲ್ಪ ಉಂಟದೆ ರಾಜಂಚ ತೂಪೆ ಏರಿ ಸೇನಾಧಿಕಾರನಗಳು ಕೇನುವೆ ಒಲ್ತುಡ ಬರ್ತಾ ಅಕಲ್ನ ಪಾತರಿಗೆ ಜವಾಬ್ ಕೊರ್ಜೆ ದೇವ್ರ ರಾಜನೇತು ಒಂದುಲ್ಲೆ ಆ ರಾಜನ ಬಕ ದೇವರನ ಕಣ್ಣು ನಾಲ್ ಕಣ್ಣಲ್ ಒಂಜಾಣ್ ಆ ರಾಜನ ಉಳಾಯಿತ್ತಿನ ದೈವಿ ಶಕ್ತಿ ಪಿದಾಯಿಡುಪ್ಪುನಲ್ಲ ದೇವರೇ அவர் அட்டு வஞ்சாடு அப்பக ராஜாக்கு மேல கூட தூடு தூடு வந்த அது பாரி பிரீத்தி இருக்கேனுமே ஏறு ನಿನ್ನ ಕೂಡ ತೋಡು ತೋಡನ್ ತೋಜು ನಿಂಕೆ ಏರಿ ಒಲ್ತುಡು ಬತ್ತ ಅಪಗ ಆ ಬ್ರಹ್ಮಾಂಡ ನಾಯಕ ಆದಿತ್ತ ದೇವರು ತನ್ನ ದೇವರಿಂದ ಪಂಡೆನ ಇದ್ದಿದ್ದಿ ಯಾನು ದಾಮಾಜಿ ಪಂತನಲ್ತಿರು ಬೈದೆ ಏರಿ காருகு ಅಡ್ಡ பூர்வே தனிக்குலே காருகு ಅಡ್ಡ பூர்வே ನಮಸ್ಕಾರ ಮತ್ತೆ ಧನಿಕಲೆ ಧನಿಕಲೆ ಕಾರುಗ ಅಡ್ಡ ಬೂರ್ವೆ ನಮಸ್ಕಾರ ಮಲ್ಪೆ ಅಡ್ಡ ಬೂರಿ ಅಂದೆ ಧನಿಕಲೆ ಕಾರುಗ ಅಡ್ಡ ಬೂರ್ವೆ தாமாஜி பந்தேரு என்ன உள்ளாரு ಪಣವುದೇ ತೋಂಡು ರಸೀದಿ ಕೊಡುಗೆ ಪಣವುದೇ ತೋಂಡು ರಸೀದಿ ಕೊಡುಗೆ ಕಾರಿದು ಹಂಗಾಬುವೆ ಓದಲಿಕಲೆ ಕಾರಿದು ಹಂಗಾಬುವೆ ಧನಿಕಲೆ ಕಾರಿದು தாமாதி பந்தேரு என்ன உள்ளாரு தாமாதி தனிக்கல பூரண்டே ಏರಿಯೈ ಒಲ್ತಿರ್ ಬರ್ತೀನಿ ದಾಮಾಜಿ ಪಂಥರನ್ನು ಕಡಬಿಡುವೇನು ಎನ್ನ ಉಳ್ಳ ಯಾರು ಅವ್ರನ್ನ ಇಲ್ಲಾಡ ಕೆಲಸದೇ ಯಾನು ದಾಯ ಕಡಬಿಡುದೇನು ಇರೇಕ್ ಪನಾವ್ ಕೊರ್ಪುಡು ಉಂಡಿಗೆ ಇಂದೇ ಪನಾವುದೆ ತೋಂದು ರಸೀದಿ ಕೊರುಡಿಗೆ ತಾರಿದು ಧನಿಕಲೇ ಬೂರಂಡೆ ದಾಮಾಜಿ ಪಂತರ ಕೊರತು ನನ್ನ ಚಿಂತನ ಪನಾವುದೆ ತೊಂದೆ ಪತ್ತು ಸಾವಿರ ರೂಪಾಯಿ ಕಡ ಬಿಡ್ತೇನೆ ಒಂದೆಂದೆ ತೊಂದು ರಸೀದಿ ಕೊರಡಿಯೇ ಆ ಪೊರ್ಲುದ ಪಾತಿರು ಕಣ್ಣು ಮೋನೆ ಮೂಕು ಆ ಉಂಚಿತ್ತನ ಕ್ರಮನ ಮಾತ ತೂದು ರಾಜಾಗ ಮರಲೇ ಪತ್ತದು ಆ పొర్లు తూదే మరల దేవునికి ఏది జన మరలా పుజరు ఆయన పొరలు ఎంచిత్తన పొరలు అవి కేనివే ఉప్పాడు ನಿನ್ನ ಒಲ್ತರ ಬರ್ತೀನಿ ಈ ದುಮ್ಮು ನಿನ್ನ ಈ ರೂಪ ತೂವಿನ ಕಳೆಂಗಳ ಊರಡೆ ಇದ್ದೆ ಉಳ್ಯಾಗ ನಾನು ಎಂಚ ಬತ್ತ ಯೋಗಿಳಗ್ ತೋಜಾರ್ ನಾಯಿ ಹೇಳ್ತೇನೆ ಯೋಗಿಳೆಗ ತೋಜಾರ್ ವೇದೊಳಗೆ ಸಿಕ್ಕ ನಾಯಿ ನಾಲ್ ತೋಜಾರ್ ನಾಯಿ ಯೋಗಿಳೆಗ ಸಿಕ್ಕ ನಾಯಿ ದಾಸರೆ सदा ये बिट्टू दिखे ದಾಸರನ ಕೆಲಸದಾಯ ಬಿಟ್ಟು ದಿಕ್ಕೆ ಬಿಟ್ಟು ದಿಕ್ಕೆ ಯಾರ ಬಿಟ್ಟು ದಿಕ್ಕೆ నాడొందులేరా నాలుగు వేదులు అక్కడికి తిప్పుజారు యోగి జనకులు అక్కడికి తోజుదియారు ಅಪಗೆ ಒಲ್ಪ ಒಪ್ಪುವ ದಾಸರನ ಕೆಲಸದಯೇ ಆ ಪಾಂಡುರಂಗ ದೇವರ ಪಂಟರು ಎಲ್ಲ ಭಕ್ತಿ ಮಲ್ಚಿನಂತಿತ್ರ ದಾಸರನ ಕ್ರಿಯರು ಆಕಲ ಇಲ್ಲದ ಕೆಲಸ ಅಲ್ಪನೆ ದಾದ ಏನೇನ ಪುದಾರಿ ವಿಠು ದಿಕ್ಕೆ ದಿಕ್ಕೆ ಯಾರು ಅಂದು ಈ ಜಗತ್ತದ ತಾದಿ ತತ್ತಿನ ಕಲೆ ಮಾತ್ರ ಆಯನೇ ದಿಕ್ಕೆ ಆಯ ದಿಕ್ಕು ತೋಜಾಣ ಮಾತ್ರ ಇದ್ದಾಣ ದಿಕ್ಕು ತತ್ತಬೋ ಪುಣ್ಣ ಕಂಚಿತ್ತಿನ ದಿಕ್ಕೆ ತ್ಯಾನು ವಿಠೂ ದಿಕ್ಕೆ ಎಂದು ಬಂದೆ ರಾಜಸಿಂಹಾಸನುಡು ತಿರ್ತ ಜತ್ತದ ಬತ್ತೆ ಹೇ ವಿಠು ಏತ ಪೊರ್ಲುಲ್ಲ ಈ ದಾಮಾಜಿ ಪಂತರಲ್ಪ ಕೆಲಸ ಅಲ್ಪ ಅಂತ ಪತ್ತ ಆ ಕೆಲಸ ಬುಡ್ಲ ಮುಲ್ಪರೆ ಎನ ಮುಟ್ಟಣೆ ಉಂತುಡಿ ಏ ಪಲೆ ಎನ ಇದರಡೇ ಒಪ್ಪೊಡಿ ಅಂತೂ ಒಂದೇ ಒಪ್ಪೊಡಿ ನಿನ್ನ ತೂವಡು ತೋಜು ನಿಂಕ ಎಂಕಿ ರಾಜ್ಯ ಅಧಿಕಾರ ಸಂಪತ್ತು ಭೋಗಲಡು ವಾ ಸುಖ ತಿಕ್ಕುಣ ಐಟದನ ಸಾವಿರ ಸಾವಿರ ಹೆಚ್ಚು ಸುಖತ ಆನಂದನೇ ನಾನು ತೂಡ ತಿಕ್ಕು ಬಿಟ್ಟು ಈ ಮುಲ್ಪನೆ ಒಪ್ಪೋನ ನಿಕ್ಕದಾದ ಬಯಕೊಂಡು ಬನ್ನ ಏತ ಸಂಬಳ ಕೊರಡು ಬನ್ನ ಕೊರ್ಪೆ ಈ ನಾತ್ ಕೊರ್ಪೆ ಅಪಗ ಪಂಡೆ ಯಾರು ದಾಮಾಜಿ ಪಂಥರನ್ನು ಬುಡದು ಬರಪಿನಂಚ ಎನ ದನಿಕಲಾರು ಲೋಕದ ದನಿಯಾದಿತ್ತನ ದೇವರು ತನ್ನ ದಾಸರ ತನಕ ದನಿ ಎಂದು ಬನ್ಪಿ ಏತ ಸಂಬಲ ಗೋರ್ಪಿನಿಕಯೇ ಅಡದ್ರೆ ಹೆಚ್ಚ ಯಾನ್ ಕೊರಪೆ ಅಪಗ ದೇವರ ಬನ್ಪೆಗೆ ಆ ಎಂಕ್ ಒಂಜು ಲಕ್ಷ ಕೊರ್ಪೆ ಲಕ್ಷ ಅನ್ನಗ ಪನವತ್ತು ಎಂಗಳ ಮನಸ್ಸು ದೀತೆ ಆಯನ ಮನಸ್ಸು ಲಕ್ಷ ಪೂರ ಎನಟನೆ ಉಂಡು ಅವು ಒಂದೇ ಲಕ್ಷ ರೂಪಾಯಿ ಐಕಾದಿರ ಆಯನ ಕೆಲಸ ಮಲ್ಪ ರಾಜಗರ್ಥ ಜಾಯಪಂಡೆ ಎನ್ರಡ್ ಲಕ್ಷ ರೂಪಾಯಿ ಮೂಜು ಲಕ್ಷ ರೂಪಾಯಿ ಪತ್ತು ಲಕ್ಷ ರೂಪಾಯಿ ಅಂಚ ಪತ್ತು ಪದನೇ ಕೋಟಿ ಇಟ್ಟು ಲಕ್ಷ ರೂಪಾಯಿಗಳಿಗೆ ಅಂತ ತಿಕ್ಕು ಏನು ಒಂದೇ ಕೋಟಿ ಇಟ್ಟು ಲಕ್ಷ ರೂಪಾಯಿನ ಆಯ್ಕೆ ತಿಕ್ಕುವೆ ರಾಜಗ ಅರ್ಥ ಆಯ್ತು ಆ ಪಣ ಒಲ್ಪಕೊಂಡದ खळ होतील्या मोहर मोहर खळ होतील्या मोहर ಕೊಳವುತಿಲಾ ಮೋಹರ್ ಅಕ್ಷೀಲ ಬುಡುಪಾಯಿ ಝಣ ಝಣ ಸಾವಿರ ರೂಪಾಯಿದ ನಾಣ್ಯಲು ರಾಜಾಗ ಆಶ್ಚರ್ಯ ಈತ ಎಲ್ಲ ಪಣ ಒಂದು ಬೈದಿಂ ಬರ್ತೀನಿ ಆ ದೊಡ್ಡ ತೂಪನನ ಈ ವಿಠುನ್ ತೂಪನ ಈ ವಿಠಲ ದೇವರನ ಆ ಬಂಗಾರದ ದೊಡ್ಡ ಒಂದು ಖಜಾವದ ಲೆಕ್ಕ ತೋರಿಸಿದೆ ಇಂಬಿಫನ್ ಪೇಂಕರನ ಉಂತರೆ ಪುರುಷೋತ್ತಿ ಬೇಗ ಕೊರ್ಲೆ ಪಣ ಮುದ್ದೆ ತೋಂದು ರಸೀದಿ ಕೊರ್ಲೆಯ ದಾಮಾಜಿ ಪಂತೇರು ಎನ್ನ ಉಳ್ಳಾರಿ ನನ್ನ ತನಿಖೆ ಕೋಪ ಬರೋ ಬೇಗ ಬೋಡಿ ಅನು ರಸೀದಿ ಬರೆದು ಕೊರ್ಲಿ ಹತ್ತು ಸಾವಿರ ರೂಪಾಯಿ ರಸೀದಿ ಬರೆದು ಕೊರದು ಆನ ಕೈಟ್ ದೀವಡು ಒಂದು ಮನ್ನಗ ಮಿಂಚುದು ನಾ ರೂಪ ಅಪಗಾಯ ತೂಪ ಎರೇನು ದಿಕ್ಕನ ರೂಪುಡಿತ್ತಿನ ಪರಮಾತ್ಮೆ ಬ್ರಹ್ಮಾದಿ ದೇವತೆ ಪ್ರಾರ್ಥನೆ ಮಲ್ತಂಡ್ಲ ತೋಜಾಂದ ಇತ್ತಿನ ರೂಪ ಮಹಾರಾಷ್ಟ್ರದ ಸಂತೆರಣಗಳು ಬಣಿಪೇರು ಚೈತನ್ಯ ಗಾಭಾ ವಿಠೇ ಬರೀ ಉಭಾ ಆ ಇಟ್ಟಿಗೆ ಸೊಂಟು ಖೈದೀದ ಉತ್ತರ ಚಿತ್ರ ದೇವರ ಮೂರ್ತಿ ಪರಮ ಚೈತನ್ಯದ ತೇಜಸ್ಸು ಪ್ರಕಾಶಲು ನಾಲ್ಕು ಪ್ರಕಾಶ ನಾಲ್ಕೊಡಿ ಆ ವಿಠಲನ ವೈಜಯಂತಿ ಮಾಲೆ ಮಕರ ಕುಂಡಲೂ ಆ ದಿವ್ಯ ಕಿರೀಟವಾ ಪವಿತ್ರ ಕೌಸ್ತುಭ ರತ್ನ ವಕ್ಷಸ್ಥರು ಇಚ್ಚಿನ ರೂಪನು ತೂದು ವಾ ಜಾತಿ ಪುಟ್ಟ ಮೆಂಚುಕೊಲ ಪುಟ್ಟ ಆ ದೇವರನ ದರ್ಶನ ಆಂಡಿ ದೇವರಂಚ ದರ್ಶನ ಕೊರದು ಆ ರಸೀದಿನ ಪತ್ತೊಂದು ಅಲ್ಪರ ಮಾಯ ಆಯ್ತು ರಾಜಗ ಪತ್ನ ಮರ್ಲು ನಡುವೆ ಬಿಠು ಸಭೆಟು ಪಿದಾಯಿ ಬತ್ತೆ ರಸ್ತೆ ಬತ್ತುಂತದೆ ಬಿಠು ಬಿಠು ಎಲ್ಲರೂ ಬಿಡುದು ಪೋಯನ పొల్ల ರೂಪ తన కన్నులు నన్న ఈ ప్రపంచంతో అలియా ఓడిపోయి విఠలా ಆ ದೇವರನ ರೂಪದ ಮರಲು ತಾಗಿದ ರಕ್ಕಡ ಕೈ ಇಲ್ಲ ನೀತು ದರ್ತೊಂದು ಫಾರ್ ಬರೋಂದುಲ್ಲೆ ವಿಠಲ ವಿಠಲ ವಿಠಲ ಇಂಚಿರದ ದಾಮಾಜಿ ಪಂತಾಲ್ ಒಯ್ತೊಂದು ಕೈ ಕೈಕಾರಿಗೆ ಸರಪಳಿ ಬಾಡದು ತಾದಿರಿ ಬನ್ನಗನೆ ದಾಮಾಜಿ ಪಂತೆ ದೂರಳು ಬರ್ಪರಂಚಿತ್ತನ ತನ ರಾಜಾನ್ ತೂಪೆ ತರೆ ತಗ್ಗದೆ ಏನೋ ಹೋಯ್ತಂದು ಬೈದರೆ ಅಪರಾಧ ಮಲ್ದೆ ಆನಂದು ದಾಮಾಜಿ ಪಂತ ಅಂತ ತೂಗಿ ಕೂಡಲೇ ಪಾರ್ವತ್ಯ ರಾಜೆ ಭೂರಿಯಾಯನ ಕಾರಿಗೆ ರಾಜಭಟ್ಟನ ಕೈ ಮುಗಿತು ಉಂಟದೆ ದಾಮಾಜಿ ಪಂತನ ಚಲನೋಳ ವೆಂಕದಿ ಹೇ ದಾಮಾಜಿ ನನ್ನ ಅಪರಾಧನು ಕ್ಷಮೆ ಕೊರಲ ನಿನ್ನ ಇಲ್ಲ ಕೆಲಸದೇ ಬೈದೆ ಆ ವಿಠು ಎಂಕ ಮರಲು ಬರ್ತದ ಹೋಯಿ ಯಾರ ಅಂತೂ ದಾಮಾಜಿ ಎನ್ನ ರಾಜ್ಯ ಬೊಕ್ಕಸ ಭಂಡಾರಲು ಎನ್ನ ದೊಡ್ಡ ಧನ ಸಂಪತ್ತು ಎನ್ನ ಬಂಗಾರ ವಜ್ರ ವೇಡು ಪೂರ ನಿಕ್ಕೊರ್ಪೆ ನಿನ್ನ ವಿಠು ನಿಂಗ್ ಕೊರ್ಲೆ ಮುಜೆ ಬತಾವ್ ಮುಜೆ ಬತಾವ್ दर्शन बिन मन नहीं पावन मुन दर्शन बिन मन नहीं आम्रेंच पैन तू वंदे मनस निर्मल बाप जी आनंद पर पुजंक तो जलयाल मिठू दिक्कत मन नहीं ఊరిల పరంది నాలాయకులు తిద్ది కొంచెం పుండి నొప్పులా పంచి సేరుచి ఇల్లు బతుకు పుడేది ఒవులా పొడిచిన తోటి మీద దామాజీ తోజలాలిన్న మిఠునెంకి విఠుధేడకి ಎಂಕನನ್ನ ಮಿಠುನ್ ತೋಜ ದಾಮಾಜಿ ಪಂಥ ಪಣಪೆ ರಾಜರೇ ಎನ ಇಲ್ಲಡಿ ಎಲ್ಲ ಮಿಠುನ್ ಕೆಲಸದ ಇದ್ದೆ ಅಂಚ ಈ ಪನುಡ್ಚಿ ಪತ್ತು ಸಾವಿರ ರೂಪಾಯಿನ ಬಂಡಾರಗಿ ಮೋಸ ಮಲ್ತಾನೆ ನಮ್ಮ ನಿಂದೆ ಮಲ್ತದ ಕೈಕಾರ ಕೊಂಡೋರೆ ಬಂತಂಡು ಆ ಪತ್ತು ಸಾವಿರ ರೂಪಾಯಿ ಬಂಗಾರದ ನಣ್ಣಿನ ಕೊರದು ಇತ್ತೇನ ಕೈಟ್ರ ಸೀದಿ ಪತ್ತೊಂದು ಹೂತಿ ಈ ನಿನ್ನ ಇಲ್ಲಡ ಕೆಲಸಗಾಯ್ದಿ ಒಂದಗೆ ಈಗ ಒಂದು ಲಕ್ಷ ರೂಪಾಯಿ ಕೊರ್ಪಾಗಿ ಯಾನು ಪತ್ತು ಲಕ್ಷ ಕೊರ್ಪೆ ಅನ್ನಗಲ ಮುಲ್ಪ ಉಂತು ಜನ ಪೋತಿ ಎನ್ನ ಸರ್ವರಾಜ್ಯನ್ನಿ ಕೊರಪೆ ನಿನ್ನ ವಿಠು ನೆಂಕ ತೋಜ ಅಪಗ ದೇವಿರಂದು ಪುನಃ ಆ ವಸ್ತು ಎಷ್ಟು ಶ್ರೇಷ್ಠವಾದಿತ್ತು ಆಯನ ವರ ತೂಂಡ ನಂಕ ಪ್ರಪಂಚನೇ ಬೊಡಚನ್ ತೋಜುನ್ಗೆ ಸಂತ ಏಕನಾಥರ ಪನ್ಪೇರ್ ದಾರ ಸುತಗ್ರಹ ಪ್ರಾಣ ಕರಾವೇ ಭಗವಂತಾಸಿ ಅರ್ಪಣ ಹುಡುಗಿ ಜೋಕುಲು ಬಾಲು ಸಂಪತ್ತು ದೇವರಿಗೆ ಅರ್ಪಣ ಮಲ್ಪೊಡುಗೆ ದೇವರೇ ಒಂದು ನಿನ್ನ ಸಮರ್ಪಣ ಮಲ್ಪೊಡುಗೆ ಮುಖ್ಯತ್ವೇ ಯಜನಯ అందుకే యజ్ఞ యజ్ఞ అని పడిపిన హరిచరణి అపరోక్ష స్థితి तेथे चिदे लक्षणार्थ प्राप्ती त्या पुढे त्रिभुवन विभव संपत्ती भक्त मानिती ಆ ದೇವರನ ದರ್ಶನ ಅಪರೋಕ್ಷ ಸ್ಥಿತಿ ಹೊರ ದೇವರೆನ್ ತೂಂಡ ಅವು ಬೊಡ್ಚನ್ ತೋಜನು ಪ್ರಪಂಚ ಅಂಚೆ ತೋಜಿನ ತೋಜನು ಮನಸ್ಸು ದಾಮಾಜಿ ಪಂತಗ ಅರ್ಥಾಂಡ್ ಏನನ್ನು ರಕ್ಷಣೆ ಮಲ್ತಿನ ಏರು ಆ ವಿಠು ದೇವರೇ ಅಯ್ಯ ರಾಜ ಆ ವಿಠುನ್ ತೋಜಪ ಬಲ್ ಪಂಢರಪುರೋಗ್ ಬೈದೆ ಮಹಾದ್ವಾರಡು ಉಂತದು ದಾಮಾಜಿ ಪಂತು ಆ ಮೊಟ್ಟೊಳ್ಳು ರೇಂಕದು ರೇಂಕದು ఏ పాండురంగా పగల రాత్రి నిన్న చింతన మంథునడిత్తది ನಿನ್ನ ಧ್ಯಾನುಡೇ ಈ ದೇಹನು ಈ ಜೀವನ ಸಮರ್ಪಣೆ ಮಾಡ್ತಾನೆ ನಂಕಿ ಕನಸಿಡ್ಲ ದರ್ಶನ ಕೊರ್ಜ ಈ ಮ್ರೇಂಚಾಗ ದರ್ಶನ ಕೊರಪ ನಮ್ಮ ತೂರ ಬಲ್ಲಿಯ ನಾನು ಇಂಕ ದರ್ಶನ ಅಲ್ಲ ಉದ್ಧಾರ ಮಲ್ಪಲ ದೇವರೇ ವಾ ಸಂಪತ್ತದ ಆಸೆ ಇಂಕಿದ್ದು ಶಂಕಚಕ್ರಗದಾಧ್ಯಾಯದೊಳಗೆ ಧಾರಣ ಮಲ್ತದೆ ತನ್ನ ಮೂಲವಾರಿಟ್ಟನ ವಿಷ್ಣು ರೂಪನು ದಾಮಾಜಿ ಪಂತಾಗಿ ತೋಜವೆ ಸಮಸ್ತ ದೇವತೆಗಳು ರಾತ್ರಿ ಪಗಲು ಚಿಂತನ ಮಂಥನ ತಪಸ್ಸು ಮಲ್ತನ್ಲಾ ತಿಕ್ಕಾಂದ ಇತ್ತಿನ ರೂಪ ಆ ದಾಮಾಜಿ ಪಂತಗ ದೇವರ ದಿವ್ಯ ದರ್ಶನ ಕೊರನಗ ಅವೆನ್ తోజయే రాజా ಉಂಬೆನೆ ವಿಠ್ಠಲ್ ಆಯ್ ಪಂಡೆ ಈ ರೂಪಡತ್ತೆ ಅಂತೂತಿ ಆಯ್ ನಿನ್ನ ಇಲ್ಲ ಆ ದಿಕ್ಕೆ ದಿಕ್ಕೆ ಆಯ್ ಬೋಡೆಂಕ್ ಉಬ್ಬೆ ಆ ವಿಠುನ ರೂಪಂತೋಜದ ಅಪಗ ದಾಮಾಜಿ ಪಂತ್ ಪಂತೆ ದೇವರೇ ನಿನ್ನ ಚರಣದಾಸೆ ಆದಿತ್ತು ಎನ್ನ ಇಲ್ಲದ ಕೆಲಸದೇ ದಿಕ್ಕೆ ಎಂದು ಪಂಡ್ರೆ ನಿಂಗೆ ನಾಚಿಕೆ ಆತಜ ಭಕ್ತರ ನಿಮಿತ್ತ ಆತ ಮೋಕೆ ಉಂಡ ನಿಕ್ಕ ದೇವರೇ ಆತೊಂಜು ಪ್ರೇಮ ಈ ತೋಜದನ ಇಂಚ ನಕ್ತನಗ ಆ ವಿಠು ದಿಕ್ಕನ ರೂಪರು ದರ್ಶನ ಕೊರಪೆ ದಾಮಾಜು ಪಂತಗ ರಾಜ್ಯನೇ ಕೊರಪೆ ಎಂದು ಪಣ್ಣಂಡ್ಲ ಐತ ಅಪೇಕ್ಷೆದ ಅಂತೆ ಏರು ಬೋದ ದೂರು ಪಣ್ತೇನ ರಾಜ ಆಯಗ ಆ ಗ್ರಾಮಾಧಿಕಾರನು ವಹಿಸಿದ ಕೊರದು ದಾಮಾಜಿ ಪಂತನ ಬುಡಿದಿಲ್ಲ ಪಡಾಗಿ ಆ ಪುರುಡು ನಿತ್ಯ ಭೀಮಾನದಿತ ಸ್ನಾನ ಪಾಂಡುರಂಗನ ದರ್ಶನ ಒಂದೆರಡು ಹೆಚ್ಚದಾದ ಬುಡಿ ಅದವೇ ಜ್ಞಾನ ನಟಿದೇನು ಸರ್ವತ್ರ ವ್ಯಾಪ್ತವಾದಿತ್ತನ ದೇವರೇನು ಆ ದಿಕ್ಕನ ರೂಪೊಡ್ಲಾತುಯೇ ಅಧಿಕಾರದ ರೂಪೊಡ್ಲಾತುಯೇ ಸರ್ವ ಸಂಪತ್ರ ರೂಪೊಡ್ಲಾ ಎಂತೂ ಅಪಗ ದಾಮಾಜಿಪಂತರಿಗೆ ದೇವರ ಎಂಚ ತಿಕ್ಕಿಯೇ ಸರ್ವತ್ರ ವ್ಯಾಪ್ತವಾದಿತ್ತನ ದೇವರನ್ನು ತೂತನೆಯೇ ಭಕ್ತಿ ಭಜನೇಡಿ ಭಗವಂತನು ತೂಲೆಯ ದೇವರು ಪುನವಲ್ಪಯ ತಿರಿಯೋಳ್ಳೆಯ ದೇವರಿ ಪುನವಲ್ಪಯ ಆಗ ದೇವರ ಸಂಪತ್ತು ಸುಖನು ಕೋರುಣ ಅವನ ಜನಕಲ್ನ ಸೇವೆಗಾದ ಉಪಯೋಗ ಮಲ್ತಂಡ ದೇವರೇ ನಮ್ಮ ಸೇವೆ ಮಲ್ಪರೆ ಮಲ್ಪೆ ಆಯ ಅನುಗ್ರಹ ಮಲ್ಪುವೆ ಉಂದಿನ ದಾಮಾಜಿ ಪಂತನ ಕಥೆ ನಮ್ಮ ತೆರೆಯದು ಅಂಚಿತ್ತನ ಲೋಕ ಸೇವೆ ನಮನ ಮಲ್ಸು ಧನ್ಯ ಆವಡು ಅಂತ ಪಾಂಡುರಂಗ ದೇವರಿಗೆ ಮಂಗಲ ಪಂಕಗೆ ಕಾಯೇನ ವಾಚ ಮನಸೀಂದ್ರರ್ವಾ ಬುದ್ಧ್ಯಾತ್ಮನಾವೋ ಪ್ರಕೃತಿ ಸ್ವಭಾವಾತ್ ಕರೋಮಿ ಸಕಲ ನಾರಾಯಣ புண்டலீகாவரதே பாண்டுரங்க அறிவிட்டு